ಹರಿಕಥಾಮೃತಸಾರ ಗುರುಗಳ ಕರುಣದಿಂದ ಅಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು ಆದರದಿ ಕೇಳುವುದು ಹಿಂದಿನ ಪದ್ಯಗಳಲ್ಲಿ ಈ ಶರೀರ ಅನ್ನೋದು ಪರಮಾತ್ಮನ ಪಟ್ಟಣ ಅಂತ ತಿಳಿಸ್ಕೊಟ್ರು ಅದೊಂದು ರೀತಿಯಾಗಿರ್ತಕ್ಕಂಥ ಚಿಂತನೆ ಇನ್ನೊಂದು ರೀತಿಯಾಗಿ ಪರಮಾತ್ಮನ ಅರಮನೆ ಇದು ಆ ಅರಮನೆಗೆ ಹೆಬ್ಬಾಗಿಲುಗಳು ಎಲ್ಲ ಇದೆ ಅದಕ್ಕೆ ಬಾಯಿ ಹೀಗೆ ವಿಷಯ ಪದಾರ್ಥಗಳನ್ನು ಭೋಗ ಮಾಡುವಾಗಲೂ ಪರಮಾತ್ಮನನ್ನು ಚಿಂತನೆ ಮಾಡಿ ಅವನಿಗೆ ಸಮರ್ಪಣೆ ಮಾಡಬೇಕು ಅಂತ ಒಂದು ಪರಿಕಲ್ಪನೆಯನ್ನು ತಿಳಿಸ್ಕೊಟ್ರು ಈಗ ಈ ಶರೀರ ಒಂದು ರಥ ಸಾಧನೆ ಆಗಬೇಕು ಅಂತಾದರೆ ಈ ರಥ ಬೇಕು ಅನ್ನೋದನ್ನು ಕಠೋಪನಿಷತ್ತಿನ ಪ್ರಮೇಯವನ್ನು ಆತ್ಮಾನಂ ರಥಿನಂ ಬಿದ್ದಿ ಶರೀರಂ ರಥಮೇವಚ ಇಂದ್ರಿಯಾಣಿ ಹಯಾನ್ಯಾಹುಹು ಅಂತ ಕಠೋಪನಿಷತ್ತು ತಿಳಿಸ್ದಂಗೆ ಇದೊಂದು ರಥ ರಥದಲ್ಲಿ ರಥಿಕನ ಇರ್ತಾನೆ ಸಾರಥಿ ಇರ್ತಾನೆ ಅಲ್ಲಿ ಕುದುರೆಗಳು ಬೇಕು ಆ ರಥವನ್ನು ಎಳೀಲಿಕ್ಕೆ ಹೀಗೆ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಚಿಂತನೆಯನ್ನು ಪರಿಕಲ್ಪನೆಯನ್ನು ಕಠೋಪನಿಷತ್ತಿನ ಪ್ರಮೇಯವನ್ನು ಈ ಪದ್ಯದಲ್ಲಿ ತಿಳಿಸ್ಕೊಡ್ತಾರೆ ಈ ವೆರತ ಪತಾಕ ಸುಭಾಸಗಳು ಪೊಂಡ್ರಗಳು ಧ್ವಜ ಸಿಂಹಾಸನವೇ ಚಿತ್ತವು ಸುಬುದ್ಧಿಯ ಕಲಶ ಸನ್ಮನಪೋ ಪಾಶ ಗುಣಗಣ ದಂಡತ್ರಯಗಳು ಶುಭಾಶುಭ ಕರ್ಮ ಚಕ್ರ ಮಹಾಸಮರ್ಥಾಶ್ವಗಳು ದಶಕರ್ಣಗಳೆನಿಸುವವು ಈ ಶರೀರವೇ ರಥ ರಥ ಅಂದಮೇಲೆ ಅದಕ್ಕೆ ಪತಾಕೆಗಳೆಲ್ಲ ಇರಬೇಕು ಬಣ್ಣ ಬಣ್ಣದ್ದು ಆಗ ರಥ ನೋಡಲಿಕ್ಕೆ ಶೋಭಾಯಮಾನವಾಗಿ ಕಾಣುತ್ತೆ ಹಾಗಾದ್ರೆ ಆ ಬಣ್ಣ ಬಣ್ಣದ ವೈವಿಧ್ಯಮಯವಾಗಿರ್ತಕ್ಕಂಥ ಪತಾಕೆಗಳೇ ಯಾವುದು ಅಂತಾದರೆ ಸುವಾಸಗಳು ವಾಸ ಅಂದರೆ ಬಟ್ಟೆ ಸುವಾಸಗಳು ಅಂದರೆ ಶ್ರೇಷ್ಠವಾಗಿರ್ತಕ್ಕಂಥ ಉತ್ಕೃಷ್ಟವಾದ ನಾವು ಧಾರಣೆ ಮಾಡ್ತಕ್ಕಂಥ ಬಟ್ಟೆಗಳೇ ಪತಾಕೆಗಳು ಅಂತ ಪುಂಡ್ರಗಳು ಧ್ವಜಗಳು ರಥಕ್ಕೆ ಧ್ವಜ ಬೇಕಲ್ಲ ಪುಂಡ್ರಗಳು ಊರ್ಧ್ವ ಪುಂಡ್ರಗಳನ್ನೇನು ಧಾರಣೆ ಮಾಡ್ತೀವಿ ಅದೇ ಧ್ವಜಗಳು ಅಂತ ಈ ರಥ ಪರಮಾತ್ಮನನ್ನು ವಿಹಾರ ಮಾಡಲಿಕ್ಕೆ ಜೀವ ಪಂತೆ ಪರಮಾತ್ಮ ವಿಹಾರ ಮಾಡಲಿಕ್ಕೆ ಇರ್ತಕ್ಕಂಥ ಶ್ರೇಷ್ಠವಾಗಿರ್ತಕ್ಕಂಥ ರಥ ಅಲ್ಲಿ ಭಗವಂತ ಕೂಡಲಿಕ್ಕೆ ಇರ್ತಕ್ಕಂಥ ಸಿಂಹಾಸನ ಯಾವುದು ಅಂದರೆ ಚಿತ್ತವೇ ಸಿಂಹಾಸನ ರಥಕ್ಕೆ ಬೇಕಾದಷ್ಟು ಒಳ್ಳೆಯ ಪತಾಕೆಗಳೆಲ್ಲ ಇದ್ದು ಎಲ್ಲಾದರೂ ಆ ರಥಕ್ಕೆ ಮೇಲೆ ಗುಂಬ ಅಥವಾ ಕಳಶ ಇದ್ದರೆ ಅದು ಚೆನ್ನಾಗಿ ನೋಡ್ಲಿಕ್ಕೆ ಶೋಭಾಯಮಾನವಾಗಿ ಕಾಣುತ್ತೆ ಈ ಶರೀರ ಅನ್ನೋ ರಥದಲ್ಲಿ ಕಲಶ ಯಾವುದು ಅಂದರೆ ಬುದ್ಧಿಯೇ ಕಲಶ ರಥವನ್ನು ಎಳಿಲಿಕ್ಕೆ ಹಗ್ಗ ಬೇಕಲ್ಲ ಆ ಹಗ್ಗಗಳು ಯಾವುದು ಅಂದರೆ ಸನ್ಮನವೇ ಪಾಶ ಆ ಕಟ್ಟಿರ್ತಕ್ಕಂಥ ಕುದುರೆಯನ್ನು ಹೊಡಿಲಿಕ್ಕೆ ದಂಡ ಬೇಕಲ್ಲ ಅದ್ಯಾವುದು ಅಂದರೆ ತ್ರಿಗುಣಗಳೇ ತ್ರಿದಂಡಗಳು ಅಥವಾ ಛತ್ರ ಚಾಮರ ಅದನ್ನೆಲ್ಲ ಸಿಗಿಸ್ಲಿಕ್ಕೆ ದಂಡಗಳು ಬೇಕಲ್ಲ ಅದ್ಯಾವುದು ಅಂತಾದರೆ ತ್ರಿದಂಡಗಳು ಅಂತ ತ್ರಿಗುಣಗಳು ಆ ರಥಕ್ಕಿರ್ತಕ್ಕಂಥ ಚಕ್ರಗಳು ಯಾವುದು ಅಂದರೆ ಶುಭ ಅಶುಭ ಕರ್ಮಗಳೇ ಚಕ್ರಗಳು ಈ ರಥ ಸಾಗ್ಲಿಕ್ಕೆ ಬೇಕಾಗಿರ್ತಕ್ಕಂಥ ಸಮರ್ಥವಾಗಿರುವಂಥ ಚಕ್ರಗಳು ಅಂತ ಆ ರಥಕ್ಕೆ ಕಟ್ಟಿರ್ತಕ್ಕಂಥ ಕುದುರೆಗಳು ರಥ ಎಳಿಬೇಕು ಅಂತಂದರೆ ಬಲಿಷ್ಠವಾದ ಕುದುರೆಗಳು ಬೇಕು ಆ ಕುದುರೆಗಳು ಯಾವುದು ಅಂತಾದರೆ ಹತ್ತು ಇಂದ್ರಿಯಗಳು ಪಂಚ ಜ್ಞಾನೇಂದ್ರಿಯಗಳು ಮತ್ತು ಪಂಚಕರ್ಮೇಂದ್ರಿಯಗಳು ಅಂತ ಈ ರೀತಿಯಾಗಿ ಈ ಶರೀರ ಅನ್ನೋದು ಭವ್ಯವಾಗಿರ್ತಕ್ಕಂಥ ವಿಷ್ಣು ರಥ ಅಂತ ಅನುಸಂಧಾನ ಮಾಡಬೇಕು ಅಂತ ಈ ಶರೀರದಲ್ಲಿರ್ತಕ್ಕಂಥ ಪರಮಾತ್ಮನು ಬ್ರಹ್ಮಾದಿ ದೇವತೆಗಳು ಕೂಡ ಈ ಶರೀರದಲ್ಲಿ ಅಂದರೆ ರಥ ಶರೀರ ಅನ್ನೋ ರಥದಲ್ಲಿ ವಿಹಾರವನ್ನು ಮಾಡ್ತಾರೆ ಈ ಶರೀರ ಒಂದು ರಥ ಅಂಥೇಳಿ ಆ ರೀತಿಯಾಗಿ ವಿಹಾರ ಮಾಡ್ತಾರೆ ಆಗ ಅವರಿಗೆಲ್ಲ ಪ್ರತಿಬಿಂಬನಾಗಿ ಅಧೀನನಾಗಿರ್ತಕ್ಕಂಥ ಜೀವಾತ್ಮನ ವಿಹಾರ ಕೂಡ ನಡೆಯುತ್ತೆ ಬ್ರಹ್ಮಾದಿ ದೇವತೆಗಳು ಅಥವಾ ತತ್ವಾಭಿಮಾನಿ ದೇವತೆಗಳು ಮತ್ತು ಪರಮಾತ್ಮ ವಿಹಾರ ಮಾಡದೇ ಇದ್ದರೆ ಜೀವನಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರವರ್ತನೆ ಅನ್ನೋದು ಸಾಧ್ಯ ಇಲ್ಲ ಆದ್ದರಿಂದ ಆ ಬ್ರಹ್ಮಾದಿ ದೇವತೆಗಳು ಮತ್ತು ಪರಮಾತ್ಮ ಜೀವನನ್ನು ಒಟ್ಟಿಗೆ ಕರಕೊಂಡು ಈ ರಥದಲ್ಲಿ ವಿಹಾರವನ್ನು ಮಾಡ್ತಾರೆ ಆದ್ದರಿಂದ ಈ ಜೀವ ತೇನವಿನ ತೃಣಮಪ್ಪಿನ ಚಲತಿ ಅವನಿಲ್ಲದೆ ಇದ್ದರೆ ಯಾವ ಕಾರ್ಯವೂ ಕೂಡ ಸಾಧ್ಯ ಇಲ್ಲ ಆದರೆ ಜೀವ ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಓಡಾಡ್ದ ಆದರೆ ತಾನೇ ತಾನಾಗಿ ಓಡಾಡ್ತಿದ್ದೀನಿ ಅಂತ ಅಹಂಕರ್ತೃತ್ವ ಭ್ರಮೆಯಿಂದ ಬದುಕ್ತಾನಷ್ಟೇ ಪರಮಾತ್ಮ ಇಲ್ಲದೆ ಇದ್ದರೆ ಒಂದು ಹುಲ್ಲು ಕಡ್ಡಿನೂ ಕೂಡ ಅಲ್ಲಿಂದ ಇಲ್ಲಿ ಚಲಿಸೋದು ಸಾಧ್ಯ ಇಲ್ಲ ಈ ರಥ ಅನ್ನೋ ಶಬ್ದಕ್ಕೆ ಸುಂದರವಾದ ಅರ್ಥವನ್ನು ತಿಳಿಸ್ತಾರೆ ರಮ್ ಅಂದರೆ ರಮಣ ಅಥವಾ ವಿಹಾರ ಮಾಡುವಂಥ ಥ ಅಂದರೆ ವಿಹಾರಕ್ಕೆ ಸ್ಥಾನ ಅಥವಾ ಸಾಧನ ಆದ್ದರಿಂದ ಇದು ರಥ ಈ ಶರೀರ ಸಜ್ಜನರು ಈ ರೀತಿಯಾಗಿ ಚಿಂತನೆಯನ್ನು ಮಾಡಿದರೆ ಸ್ವರ್ಗಾದಿ ಲೋಕಗಳನ್ನು ಪರಂಪರೆಯಲ್ಲಿ ಮೋಕ್ಷಕ್ಕೆ ಸಾಧನ ಆಗ್ತಕ್ಕಂಥದ್ದು ಇರತ್ತ ಅದೇ ದುಷ್ಟ ಜನರಿಗೆ ಇದು ದುರ್ಗತಿಗೆ ನರಕಕ್ಕೆ ಅಂದಂಥ ತಮಸ್ಸಿಗೆ ಸಾಧನ ಆಗತ್ತೆ ಅಂತ ಉಪನಿಷತ್ತು ತಿಳಿಸ್ತಾ ಇದೆ ಹೌದು ನಮಗೆ ರಥ ಯಾಕೆ ಬೇಕು ಏನೋ ಯುದ್ಧಾದಿಗಳನ್ನು ಮಾಡೋದಾದರೆ ರಥದ ಅವಶ್ಯಕತೆ ನಮಗೆ ದೈನಂದಿನ ವ್ಯವಹಾರ ಅಷ್ಟೇ ಮಾಡ್ತೀವಿ ಹೊತ್ತು ಯುದ್ಧದ ಪ್ರಸಕ್ತಿಯೇ ಇಲ್ಲ ಆದಮೇಲೆ ನಮ್ಗೆ ರಥದ ಅವಶ್ಯಕತೆ ಏನು ಅಂತ ಪ್ರಶ್ನೆ ಬಂದರೆ ಸಂಸಾರದಲ್ಲಿ ನಾವು ನಿತ್ಯವಾಗೂ ಕೂಡ ಮನ್ಯುಸೂಕ್ತ ವರ್ಣನೆ ಮಾಡುವಂತೆ ಅಂತಃಶತ್ರುಗಳು ಬಾಹ್ಯ ಶತ್ರುಗಳು ನಮ್ಮ ಜೊತೆಗೆ ಇರ್ತಾರೆ ಅಂತಃಶತ್ರುಗಳು ಅಂತ ಹೇಳಿದ್ರೆ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಅಂತ ಇವರು ನಮ್ಮೊಳಗೆ ಇದ್ದು ನಮಗೆ ಸಾಧನೆಯಲ್ಲಿ ನಾನಾ ರೀತಿಯಾಗಿರ್ತಕ್ಕಂಥ ಪ್ರತಿಬಂಧಕಗಳನ್ನು ಉಂಟು ಮಾಡ್ತಾರೆ ಇವರನ್ನು ದಸ್ಯು ಅಂತ ಕರೆಯುತ್ತೆ ಮನ್ಯು ಸೂಕ್ತ ಆರ್ಯ ಅಂತ ಇನ್ನೊಂದು ರೀತಿಯಾಗಿ ಬಾಹ್ಯ ಶತ್ರುಗಳು ನಮ್ಮ ಜೊತೆಗೆ ಇರ್ತಾರೆ ಅವರೂ ಕೂಡ ನಮ್ಮ ಸಾಧನೆಗೆ ವಿಘ್ನವನ್ನು ತರ್ತಾರೆ ಅವರ ಜೊತೆಗೆ ನಮ್ಮ ಯುದ್ಧ ಅನ್ನೋದು ನಿರಂತರವಾಗಿ ಇರ್ತಕ್ಕಂಥದ್ದು ಆ ಯುದ್ಧ ಮಾಡಬೇಕು ಅಂತಾದರೆ ನಾವು ನೆಲದ ಮೇಲೆ ನಿಂತು ಯುದ್ಧ ಮಾಡೋದು ಸಾಧ್ಯ ಇಲ್ಲ ಆದ್ದರಿಂದ ನಮಗೊಂದು ವಾಹನ ಬೇಕಲ್ಲ ಅದೇ ರಥ ಆ ರಥದಲ್ಲೂ ನಾವೇ ಯುದ್ಧ ಮಾಡೋದು ಸಾಧ್ಯ ಇಲ್ಲ ಅದರಿಂದ ಇಂದ್ರಿಯಾಭಿಮಾನಿ ದೇವತೆಗಳು ಅವರ ಅಂತರ್ಯಾಮಿಯಾಗಿ ಪರಮಾತ್ಮನ ನಮ್ಮ ಜೊತೆಗೆ ಇದ್ದು ಆ ಜೀವನ ಅಂತ ಈ ಯುದ್ಧ ಕಾರ್ಯ ಅನ್ನೋದು ಭಗವಂತನ ಅನುಗ್ರಹದಿಂದ ನಡೆಸಲ್ಪಡತ್ತೆ ಬರೀ ಯುದ್ಧಕ್ಕೆ ಮಾತ್ರ ಅಂತಾದರೆ ಇಲ್ಲ ನಾವು ಮುಕ್ತಿ ಮಂಟಪ ದೂರ ಪ್ರಯಾಣವನ್ನು ಮಾಡೋರಿದೆ ಇನ್ನು ಎಂಬತ್ನಾಲ್ಕು ಲಕ್ಷ ಯೋನಿಗಳಲ್ಲಿ ಈಗ ತಾನೇ ಮನುಷ್ಯ ಜನ್ಮ ಬಂದಿರೋದು ಇನ್ನು ಬಹುದೂರದ ಪ್ರಯಾಣ ಅನ್ನೋದು ಬಾಕಿ ಇದೆ ಹಿಂದೆ ಎಷ್ಟು ಜನ್ಮಗಳ ಕಳೆದಿದೆ ಗೊತ್ತಿಲ್ಲ ಮುಂದೆ ಎಷ್ಟು ಬಾಕಿ ಇದೆ ಗೊತ್ತಿಲ್ಲ ಈಗ ನಡೀತಾ ಇರೋದು ಎಷ್ಟನೇ ಜನ್ಮ ಅನ್ನೋದು ಗೊತ್ತಿಲ್ಲ ಆದ್ದರಿಂದ ಬಹುದೂರದ ಪ್ರಯಾಣ ನಾವು ಒಬ್ಬರೇ ಮಾಡೋದು ಅಸಾಧ್ಯ ಆದ್ದರಿಂದ ನಮ್ಮ ಜೊತೆಗೆ ವಾಯುದೇವರು ಭಗವಂತ ದೇವತೆಗಳು ಎಲ್ಲರೂ ಇದ್ದಾರೆ ಅದೇ ರೀತಿಯಾಗಿ ಕಾಲ್ನಡಿಗೆಯಲ್ಲಿ ಪಾದ ಪಾದಯಾತ್ರೆ ಮೂಲಕ ಹೋದ ಹೋಗೋದು ಸಾಧ್ಯವೇ ಇಲ್ಲ ದುಸ್ತರ ಆದ್ದರಿಂದ ನಮಗೆ ಇಂಥ ಉತ್ಕೃಷ್ಟವಾಗಿರ್ತಕ್ಕಂಥ ರಥವನ್ನು ಭಗವಂತ ಮುಕ್ತಿ ಮಂಟಪ ತನಕ ಹೋಗಲೇಬೇಕು ಅದರಿಂದ ಇಂಥ ಉತ್ಕೃಷ್ಟವಾದ ರಥವನ್ನು ಕೊಟ್ಟು ತಾನು ಜೊತೆಗೆ ಇದ್ದಾನೆ ಅದರಿಂದ ಇದು ಭಗವಂತ ಮಾಡ್ತಕ್ಕಂಥ ಕಾರುಣ್ಯ ಆದ್ದರಿಂದ ಒಂದು ಕಣ್ಣು ರೆಪ್ಪೆ ಹೊಡೆದೆ ಹೊಡೆಯೋ ಕಾಲದಷ್ಟು ವ್ಯರ್ಥ ಮಾಡದೆ ಇಂಥ ಅಮೂಲ್ಯವಾಗಿರ್ತಕ್ಕಂಥ ರಥವನ್ನು ಉಪಯೋಗ ಮಾಡಿಕೊಂಡು ನಮ್ಮ ಪ್ರಯಾಣ ಉಪಲಕ್ಷಣೆಯ ಸಾಧನಾನುಷ್ಠಾನವನ್ನು ನಿತ್ಯ ನಿರಂತರವಾಗಿ ಮಾಡಬೇಕು ಸಾಧನಾನುಷ್ಠಾನ ಮಾಡಲಿಕ್ಕೆ ಈ ಸಮರ್ಥವಾಗಿರುವ ದೇಹವನ್ನು ಕೊಟ್ಟಿಯಾನೆ ಎಲ್ಲ ತತ್ವಾಭಿಮಾನಿ ದೇವತೆಗಳನ್ನು ಇಲ್ಲಿಟ್ಟಿದ್ದಾನೆ ಅವರಂತರ್ಯಾಮಿಯಾಗಿ ತಾನೂ ಮಾಡಿದ್ದಾನೆ ಆದರೆ ಅದು ಸಾಧನೆಯಲ್ಲಿ ಪರ್ಯವಸಾನ ಆದರೆ ದೇವತೆಗಳ ಭಗವಂತನ ಅನುಗ್ರಹ ಪ್ರಾಪ್ತಿ ಸಾಧನೆ ನಡೀಲಿಲ್ಲ ಅಂತಾದರೆ ಆ ದೇವತೆಗಳಿಗೂ ಈ ಅಧಿಷ್ಠಾನದಲ್ಲಿ ಸಾಧನೆಯನ್ನು ತಪ್ಪಿಸಿದ ಮಹಾಪಾಪಕ್ಕೆ ಗುರಿಯಾಗಬೇಕಾಗತ್ತೆ ಅದಕ್ಕೆ ಕಿಂಚಿತ್ತೂ ಸಮಯ ವ್ಯರ್ಥ ಮಾಡದೇ ಇದ್ದಂಗೆ ಸಾಧನೆಯಲ್ಲಿ ಪ್ರವೃತ್ತರಾಗಬೇಕು ನಾವು ಅದ್ ಹರಿವಾಯುಗಳನ್ನು ಕುರಿತು ಪ್ರಾರ್ಥನೆಯನ್ನು ಮಾಡಬೇಕು ಇದನ್ನು ರಥವನ್ನಾಗಿ ಮಾಡಿ ನೀವೇ ಈ ರಥವನ್ನು ಹೇಳಲು ನಮಗೆ ಸಾಧನೆಯನ್ನು ಮಾಡಿಸ್ರಿ ಅಂದರೆ ನಿಮ್ಮ ಅನುಗ್ರಹದಿಂದನೇ ನಮ್ಮ ಸಾಧನೆ ನಡಿಬೇಕೆ ಹೊರತು ನಾವು ಅಸ್ವತಂತ್ರರು ಅಲ್ಪಶಕ್ತಿ ಅಸಾರ್ವಜ್ಞತ್ವ ಜಡಭೂತರಾಗಿ ಇದ್ದೀವಿ ಜಡ ಸದೃಶರಾಗಿದ್ದೀವಿ ಆದ್ದರಿಂದ ಇದರಲ್ಲಿ ಚೈತನ್ಯ ಬರಬೇಕು ಅಂತಾದರೆ ನಿಮ್ಮೆಲ್ಲರ ಅನುಗ್ರಹದಿಂದನೇ ಆಗಬೇಕು ಅಂತ ಆ ಹರಿವಾಯುಗಳನ್ನು ನಿರಂತರವಾಗಿ ಪ್ರಾರ್ಥನೆಯನ್ನು ಮಾಡಬೇಕು ಯಾವಾಗ ಈ ದೇಹವನ್ನು ಭಗವಂತ ಹರಿವಾಯುಗಳು ಅವರು ರಥವನ್ನು ತಮ್ಮ ರಥ ಅಂತ ತಮ್ಮ ವಾಹನ ಅಂತ ಇದನ್ನು ಪರಿಗಣನೆ ಮಾಡ್ತಾರೋ ಆಗ ಜೀವನಿಗೆ ಈ ಸಂಸಾರ ಅನ್ನೋ ಹೋರಾಟದಲ್ಲಿ ಜಯ ಅನ್ನೋದು ಪ್ರಾಪ್ತಿಯಾಗತ್ತೆ ಈ ರಥದ ಮೂಲಕ ಇಲ್ಲದೆ ಇದ್ದರೆ ಇಲ್ಲ ಆತ್ಮಾನಂ ರಥಿನಂ ವಿದ್ಯೆ ಅಂತ ಈ ಜೀವನೇ ಇದರಲ್ಲಿ ಪ್ರಯಾಣ ಮಾಡ್ತಕ್ಕಂಥ ರಥಿಕ ಆದರೆ ಪರಮಾತ್ಮನ ಜೊತೆಗೆ ಜೀವನು ರಥದಲ್ಲಿ ವಿಹಾರ ಮಾಡ್ತಾನೆ ಅಂತಷ್ಟೇ ಅಭಿಪ್ರಾಯ ಪಡಬೇಕೇ ಹೊರತು ಜೀವ ಒಬ್ಬನೇ ರಥವನ್ನು ಎಳೆಯೋದಲ್ಲ ಸರಿಸೋಕ್ಕೂ ಸಾಧ್ಯ ಇಲ್ಲ ಯಾಕಂದರೆ ಜೀವನಿಗೆ ಅಸ್ವಾತಂತ್ರ್ಯ ಈ ರಥ ಇಂಥ ಶ್ರೇಷ್ಠವಾದ ಉತ್ಕೃಷ್ಟವಾದ ರಥವನ್ನು ಕೊಟ್ಟಾಗ ಜೀವ ಭಗವಂತನಿಂದ ಕೊಡಲ್ಪಟ್ಟ ಜ್ಞಾನ ಇಚ್ಛಾ ಪ್ರಯತ್ನವನ್ನು ಮಾಡಿ ಆ ಭಗವಂತನನ್ನೇ ಸ್ತುತಿ ಮಾಡಿ ಇದನ್ನು ಒಳ್ಳೆ ಮಾರ್ಗದಲ್ಲಿ ಸಂಚಾರ ಆಗುವಂತೆ ಪ್ರೇರೇಪಣೆ ಮಾಡುವಂಥ ಅವನನ್ನು ಪ್ರಾರ್ಥನೆ ಮಾಡಬೇಕು ಇಲ್ಲ ಅಂದರೆ ರಥ ಹೇಗೂ ಇದೆ ಅಂತ ಹೇಳಿ ನಿಷಿದ್ಧವಾದ ಹೋಗಬಾರದ ಸ್ಥಳಕ್ಕೆ ಹೋದರೆ ಸಾಧನೆ ಏನಾಗುತ್ತೆ ಅದರಿಂದ ನರಕ ಅಂದಂಥ ತಮಸ್ಸಿನ ಕಡೆಗೆ ಪ್ರಯಾಣ ಮಾಡಿದರೆ ಏನು ಹಾನಿ ಆಗುತ್ತೋ ಆ ರೀತಿ ಆಗುತ್ತೆ ಆದ್ದರಿಂದ ಸನ್ಮಾರ್ಗದಲ್ಲಿ ನಾವು ಹೋಗಬೇಕು ಅಂತ ಇಚ್ಛೆಪಟ್ಟರೆ ಸಾಧ್ಯ ಇಲ್ಲ ಭಗವಂತನನ್ನೇ ಆ ಎಲ್ಲ ದೇವತೆಗಳು ದೇವತೆಗಳ ಆಗಿರ್ತಕ್ಕಂಥ ಪರಮಾತ್ಮನನ್ನೇ ಕುರಿತು ನಾವು ಸನ್ಮಾರ್ಗದಲ್ಲಿ ಈ ರಥ ನಡೆಸಲಿಕ್ಕೆ ಪ್ರಾರ್ಥನೆಯನ್ನು ಮಾಡಬೇಕು ಆಗ ಮಾತ್ರ ಈ ರಥದಿಂದ ನಮಗೆ ಸಾಫಲ್ಯತೆ ಅನ್ನೋದಾಗತ್ತೆ ಅದೇ ರೀತಿಯಾಗಿ ಈ ರಥವನ್ನು ಚೆನ್ನಾಗಿಟ್ಕೋಬೇಕು ಆಗ ರಥ ಕೊಟ್ಟಿರ್ತಕ್ಕಂಥ ಪರಮಾತ್ಮನಿಗೆ ಸಂತೋಷ ಆಗುತ್ತೆ ಶ್ರೇಷ್ಠವಾಗಿರ್ತಕ್ಕಂಥ ವಸ್ತ್ರಾಭರಣಗಳಿಂದ ರಥವನ್ನು ಸುಂದರವಾಗಿ ಅಲಂಕಾರವನ್ನು ಮಾಡಬೇಕು ಅದನ್ನು ಪರಮಾತ್ಮನ ಸೇವೆ ಅಂತ ಒಳ್ಳೆಯ ವಸ್ತ್ರವನ್ನು ಉಟ್ಟು ಅದನ್ನು ಅರ್ಪಣೆ ಮಾಡಬೇಕು ಆಗ ರಥ ನೋಡಲಿಕ್ಕೆ ಸುಂದರವಾಗಿ ಕಾಣುತ್ತೆ ಹಾಗೆ ನಾನಾ ರೀತಿಯಾಗಿರ್ತಕ್ಕಂಥ ಪತಾಕೆಗಳಿಂದ ಅಲಂಕಾರ ಮಾಡಬೇಕು ಆ ರಥವನ್ನು ತಾನೇ ರಥಿಕ ತನ್ನದೇ ರಥ ಈ ದೇಹ ನನ್ನದು ಅಂತ ಮರ ಬಂದಂತೆ ನಾನು ಏನು ಬೇಕಾದ್ರೂ ವಸ್ತ್ರ ಹಾಕೋತೀನಿ ಹೇಗೆ ಬೇಕಾದ್ರೂ ಹೋಗ್ತೀನಿ ಎಲ್ಲಿಗೆ ಬೇಕಾದ್ರೂ ಹೋಗ್ತೀನಿ ಅಂತ ಈ ರೀತಿಯಾಗಿ ಮನ ಬಂದಂತೆ ಮಾಡಬಾರ್ದು ಯಾಕೆಂದರೆ ಈ ರಥದಲ್ಲಿ ನಾವು ಒಬ್ಬರೇ ಪ್ರಯಾಣ ಮಾಡ್ತಿಲ್ಲ ನಮ್ಮ ಓನ್ ಗಾಡಿ ನಾವು ಹೆಂಗೆ ಬೇಕಾದ್ರೂ ಹೋಗ್ತೀವಿ ನಮ್ಮ ಸ್ವತಂತ್ರದ್ದು ಅಂತ ನಮ್ಮ ಜೊತೆಗೆ ಆ ಎಲ್ಲ ತತ್ವಾಭಿಮಾನಿ ದೇವತೆಗಳು ವಾಯುದೇವರು ಮತ್ತು ಪರಮಾತ್ಮನು ಇದ್ದು ವಿಹಾರವನ್ನು ಅವರು ಮಾಡಿಸ್ತಾ ಇದ್ದಾರೆ ನಾವು ಸ್ವತಂತ್ರವಾಗಿ ವಿಹಾರ ಮಾಡೋದು ಸಾಧ್ಯ ಇಲ್ಲ ಅಷ್ಟೇ ಅಲ್ಲ ಇಂಥ ಶ್ರೇಷ್ಠವಾಗಿರ್ತಕ್ಕಂಥ ವಾಹನವನ್ನು ಕೊಟ್ಟಿದ್ದ್ಯಾಕೆ ಮುಕ್ತಿಯ ಕಡೆ ಪ್ರಯಾಣ ಮಾಡಲಿ ಅಂತ ಕೊಟ್ಟಿದ್ದು ನಾವು ಅದನ್ನು ಬಿಟ್ಟು ಇದೇ ಊರಿನಲ್ಲೇ ಸುತ್ತಾರಿತೀವಿ ಅಂತ ಆದರೆ ಇಂಥ ಉತ್ಕೃಷ್ಟವಾದ ರಥದ ಅವಶ್ಯಕತೆಯೇ ಇರಲಿಲ್ಲ ಜ್ಞಾನ ಅನುಸಂಧಾನಕ್ಕೆ ಯೋಗ್ಯ ಅಲ್ಲದೆ ಇರತಕ್ಕಂಥ ಯಾವುದೋ ಜನ್ಮವನ್ನು ಭಗವಂತ ಕೊಡಬಹುದಾಗಿತ್ತು ಆದರೂ ಕೂಡ ನಮ್ಮ ಕರ್ಮದ ಲೆಕ್ಕಾಚಾರ ಮಾಡ್ತಾ ಕೂತಿದ್ರೆ ಭಗವಂತ ಇಂಥ ಉತ್ಕೃಷ್ಟವಾದ ಶರೀರವನ್ನು ಕೊಡಲಿಕ್ಕೆ ಆಗ್ತಿರಲಿಲ್ಲ ಭಗವಂತನೇ ಕರುಣೆ ಮಾಡಿ ಉಂತ ಉತ್ಕೃಷ್ಟವಾಗಿರ್ತಕ್ಕಂಥ ರಥವನ್ನು ಸಾಧನೆ ಮಾಡಿಕೊಳ್ಳಿ ಅಂತ ಭಗವಂತ ಕೊಟ್ಟಿಯಾನೆ ಅದನ್ನು ನಾವು ಸುಂದರವಾಗಿ ಅಲಂಕಾರ ಮಾಡಿ ವರ್ಣ ವೈವಿಧ್ಯವಾಗಿರ್ತಕ್ಕಂಥ ವಸ್ತ್ರಗಳಿಂದ ಅದನ್ನು ಪತಾಕೆಗಳು ಅಂತ ಅಲಂಕಾರವನ್ನು ಮಾಡಬೇಕು ಅದೇ ರೀತಿಯಾಗಿ ಮನ ಬಂದಂತೆ ಚಾಲಕ ಹೇಗೆ ಬೇಕೋ ಹಾಗೆ ನಾನು ಚಲಾಯಿಸ್ತೀನಿ ನಾನೇ ಚಾಲಕ ಅಂಥೇಳಿ ಆ ರೀತಿಯಾಗಿ ಅನರ್ಥದ ಪರಂಪರೆಯಿಂದ ಇದನ್ನು ರಥವನ್ನು ಉಪಯೋಗ ಮಾಡಬಾರ್ದು ಅಂತ ಅಷ್ಟೇ ಅಲ್ಲ ರಥ ನಂದು ಅಂದಮೇಲೆ ನನಗೆ ಬೇಕಾದಂಥ ವಸ್ತ್ರಗಳನ್ನು ಧಾರಣೆ ಮಾಡ್ತೀನಿ ಅದು ಸುಂದರವಾಗಿದ್ದೆ ಆಗಬೇಕು ಅಂತ ಏನಿಲ್ಲ ಹರಿದ ಮಲಿನವಾದ ವಸ್ತ್ರಗಳನ್ನು ನಾನು ಧಾರಣೆ ಮಾಡ್ತೀನಿ ಅಂತ ಮಾಡಿದ್ರೆ ಅದು ತಪ್ಪಾಗತ್ತೆ ಅದಕ್ಕೆ ಭಾಗವತ ಎಚ್ಚರಿಕೆ ಕೊಡುತ್ತೆ ನಾರದರ ಮುಂದೆ ನಗ್ನರಾಗಿ ನಿಂತಿದ್ದಕ್ಕೆ ನಳಕೂಬ ಮತ್ತು ಮಣಿಗ್ರಿಯವರು ಶಾಪದಿಂದ ಮರಗಳಾಗಿ ಹುಟ್ಟಿದ್ರು ಆಮೇಲೆ ಯಮಳಾರ್ಜುನ ಭಂಜನ ಅಂತ ಪರಮಾತ್ಮನ ಅನುಗ್ರಹದಿಂದ ಕೊನೆಗೆ ಶಾಪಮುಕ್ತರಾದರು ಅಂತ ಭಾಗವತ ವರ್ಣನೆ ಮಾಡುತ್ತೆ ಆದ್ದರಿಂದ ಪರಮಾತ್ಮ ಇಂಥ ಉತ್ಕೃಷ್ಟವಾಗಿರ್ತಕ್ಕಂಥ ರಥವನ್ನು ಕೊಟ್ಟಿದೆಯಾ ಅಂಥೇಳಿ ಒಳ್ಳೆಯ ವಸ್ತ್ರಗಳಿಂದ ಅದನ್ನು ಅಲಂಕಾರವನ್ನು ಮಾಡಬೇಕು ಶ್ರೇಷ್ಠವಾಗಿರ್ತಕ್ಕಂಥ ಮತ್ತು ಶುಭ್ರವಾಗಿರ್ತಕ್ಕಂಥ ಶ್ರೇಷ್ಠತೆ ಎಷ್ಟು ಮುಖ್ಯನೋ ಶುಭ್ರತೆಯೂ ಕೂಡ ಅದೇ ರೀತಿಯಾಗಿ ಮುಖ್ಯ ಅಂತ ಪುಂಡ್ರಗಳೇ ಧ್ವಜ ಪುಂಡ್ರಗಳು ಅಂದರೆ ದ್ವಾದಶ ಊರ್ಧ್ವ ಪುಂಡ್ರಗಳನ್ನು ನಿತ್ಯದಲ್ಲೂ ಧಾರಣೆ ಮಾಡಬೇಕು ಅದೇ ಆ ಶರೀರ ಅನ್ನೋ ರಥಕ್ಕೆ ಧ್ವಜಗಳು ಅಂತ ಧ್ವಜಗಳೇ ಇಲ್ಲದೆ ಇದ್ದರೆ ಆ ರಥ ಚೆನ್ನಾಗಿ ಶೋಭಾಯಮಾನವಾಗಿ ಕಾಣೋದು ಸಾಧ್ಯ ಇಲ್ಲ ತಿರಿಯ ಕುಂಡ್ರವನ್ನು ಧಾರಣೆ ಮಾಡ್ತೀವಿ ಊರ್ಧ್ವ ಕುಂಡ್ರದ ಬದಲಿಗೆ ಅಂತ ಕೇಳಿದ್ರೆ ಧ್ವಜ ಕಡ್ಕೊಂಡು ಬಿದ್ದಂಗೆ ಆಗತ್ತೆ ಅಡ್ಡಡ್ಡ ಆಗತ್ತೆ ಆದ್ದರಿಂದ ರಥಕ್ಕೆ ಮುಖ್ಯವಾಗಿ ಶೋಭೆ ಬೇಕು ಅಂತಾದರೆ ಆ ಧ್ವಜ ಇರಬೇಕು ಆ ಧ್ವಜ ಊರ್ಧ್ವ ಕುಂಡ್ರನೇ ಆಗಿರಬೇಕೇ ಹೊರತು ತಿರಿಯ ಕುಂಡ್ರ ಅನ್ನೋದು ಸರ್ವತ ಅಲ್ಲ ಈ ವಸ್ತ್ರವನ್ನು ಉಡುವಾಗಲೂ ಕೂಡ ಅಂದರೆ ಆ ರಥವನ್ನು ಅಲಂಕಾರ ಮಾಡುವಾಗಲೂ ಕೂಡ ವಾಸುದೇವನು ಕರೆಸುವನು ಅಮದಿ ಅಂಥೇಳಿ ಈ ರೀತಿಯಾಗಿ ಭಗವಂತ ಆ ವಸ್ತ್ರದಲ್ಲಿ ಅಂದರೆ ವಸ್ತಿಗೆ ವಸ್ತ್ರಕ್ಕೆ ಮೂಲಧಾತುವಾಗಿರ್ತಕ್ಕಂಥ ಹತ್ತಿ ಆಮೇಲೆ ನೂಲು ಆಮೇಲೆ ಬಟ್ಟೆ ಬಟ್ಟೆಯಿಂದ ವಸ್ತ್ರ ಅಂಥೇಳಿ ಅನಿರುದ್ಧಾದಿ ನಾಲ್ಕು ರೂಪಗಳಿಂದ ಪರಮಾತ್ಮನೇ ಸನ್ನಿಹಿತನಾಗಿದ್ದಾನೆ ಅಂತ ಮುಂದೆ ಶ್ವಾಸಸಂಧಿಯಲ್ಲಿ ತಿಳಿಸ್ತಾರೆ ಆ ರೀತಿಯಾಗಿ ಚಿಂತನೆ ಮಾಡಿ ವಸ್ತ್ರದ ಧಾರಣೆಯನ್ನು ಮಾಡಿದರೆ ರಥ ಸುಂದರವಾಗಿ ಕಾಣೋದು ಅಷ್ಟೇ ಅಲ್ಲ ಚಳಿ ಬಿಸಿಲು ಮಳೆಗಾಳಿಗಳ ಇದು ಬಾಧೆಯಿಂದ ನಮ್ಮನ್ನು ರಕ್ಷಣೆ ಮಾಡುತ್ತೆ ಮಾನವನ್ನು ಮುಚ್ಚುತ್ತೆ ಮತ್ತು ಒಳ್ಳೆಯ ಗೌರವವನ್ನು ತಂದುಕೊಡುತ್ತೆ ಆದ್ದರಿಂದ ವಸ್ತ್ರದಲ್ಲೂ ಕೂಡ ಅಂತರ್ಯಾಮಿಯಾಗಿ ಭಗವಂತನೇ ಇದ್ದಾನೆ ಅಂತ ಈ ರೀತಿಯಾಗಿ ಚಿಂತನೆಯನ್ನು ಮಾಡಿ ಧಾರಣೆ ಮಾಡಬೇಕು ಅಂತ ಸಿಂಹಾಸನವೇ ಚಿತ್ತವು ಈ ಮನಸ್ಸು ಬುದ್ಧಿ ಅಹಂಕಾರ ಚಿತ್ತ ಚೇತನ ಅಂತ ಈ ರೀತಿಯಾಗಿ ಮನಸ್ಸಿಗೆ ಚಂದ್ರ ಅಭಿಮಾನಿ ಬುದ್ಧಿಗೆ ಬೃಹಸ್ಪತಿ ಅಭಿಮಾನಿ ಅಹಂಕಾರಕ್ಕೆ ರುದ್ರದೇವರು ಚಿತ್ತಕ್ಕೆ ಬ್ರಹ್ಮ ಸ್ಥಿರವಾಗಿರ್ತಕ್ಕಂಥ ಸ್ಮರಣೆ ಅದು ಬರುವಂತೆ ಭಗವಂತನನ್ನು ಸದಾಕಾಲ ನಾವು ಸ್ತೋತ್ರ ಮಾಡಬೇಕು ಮನಸ್ಸು ಹೃದಯದಲ್ಲಿರ್ತಕ್ಕಂಥದ್ದು ಅದಕ್ಕೆ ಚಂದ್ರನೇ ದೇವತೆ ಆತ್ಮ ಅನ್ನೋ ನಾಡಿಯಲ್ಲಿ ಇರೋದು ಬುದ್ಧಿ ಅದಕ್ಕೆ ಬೃಹಸ್ಪತಿ ಅಧಿದೇವತೆ ಅಹಂ ಅನ್ನೋ ನಾಡಿಯಲ್ಲಿ ಇರೋದು ಅಹಂಕಾರ ಅದಕ್ಕೆ ರುದ್ರ ದೇವತೆ ಸತ್ವ ಅನ್ನೋ ನಾಡಿಯಲ್ಲಿರೋದು ಚಿತ್ತ ಇದಕ್ಕೆ ಬ್ರಹ್ಮ ದೇವತೆ ಮನಸ್ಸು ಹೆಚ್ಚಾಗಿ ಸಂಶಯಕ್ಕೆ ಕಾರಣ ಆಗ್ತಾ ಇರುತ್ತೆ ಸಂಶಯಾತ್ಮ ವಿನಶ್ಯತೆ ಅಂತ ಶಾಸ್ತ್ರದಲ್ಲಿ ತಿಳಿಸ್ತಾರೆ ಹಾಗೆ ನಿಶ್ಚಯ ಬುದ್ಧಿಯನ್ನು ಉಂಟು ಮಾಡಬೇಕು ಅಂತ ಪರಮಾತ್ಮನನ್ನು ಪ್ರಾರ್ಥನೆ ಮಾಡಬೇಕು ಸ್ಥಿರವಾಗಿರ್ತಕ್ಕಂಥ ಸ್ಮರಣೆಗೆ ಕಾರಣವಾಗಿದ್ಯಾವನು ಅಂದರೆ ಚಿತ್ತ ಅಂತ ಅದರಿಂದ ಸ್ಥಿರವಾಗಿ ಚಿತ್ತದಲ್ಲಿ ಪರಮಾತ್ಮ ನೆಲೆಸ್ತಾನೆ ಬುದ್ಧಿ ಮನಸ್ಸು ಇಂದ್ರಿಯಗಳು ಹೆಚ್ಚಾಗಿ ಕಾಮಾರಿ ಶತ್ರುಗಳಿಗೆ ಆಸರೆ ನೀಡುವುದು ಇಂದ್ರಿಯಾಣಿ ಮನೋಬುದ್ಧಿ ಅಸ್ಯ ಅಧಿಷ್ಠಾನ ಮುಚ್ಚತೆ ಅಂತ ಕಾಮ ಶಾಸ್ತ್ರದಿಂದ ತತ್ವಜ್ಞಾನ ಬಾರದಂತೆ ನಮ್ಮನ್ನು ತಡೆಯತ್ತೆ ಅಂತ ಗೀತೆಯಲ್ಲಿ ಕೃಷ್ಣ ಅದನ್ನು ಸುಂದರವಾಗಿ ತಿಳಿಸ್ತಾನೆ ಕಾಮ ಸಜ್ಜನರನ್ನು ಧೂಮೇನ ಆವ್ರಿಯತೆ ವನ್ನಿಹಿ ಆ ರೀತಿಯಾಗಿ ಹೊಗೆಯಿಂದ ಮುಚ್ಚಿರ್ತಕ್ಕಂಥ ಆ ಕೆಂಡ ಅಥವಾ ಅಗ್ನಿ ಆ ರೀತಿಯಾಗಿ ಸಜ್ಜನರನ್ನು ಆಕ್ರಮಣ ಮಾಡುತ್ತೆ ರಾಜಸರನ್ನು ಆದರ್ಶೋವ ಮಲೆಯನ ಚ ಕನ್ನಡಿಯ ಮೇಲೆ ಧೂಳು ಬಿದ್ದರೆ ಹೇಗೋ ಹಾಗೆ ಕಾಮ ರಾಜಸರನ್ನು ಆಕ್ರಮಣ ಮಾಡುವಂಥದ್ದು ಉಲ್ಬೇನ ಆವೃತೋ ಗರ್ಭ ಗರ್ಭಚೀಲದಲ್ಲಿರ್ತಕ್ಕಂಥ ಶಿಶು ಹೊರಗೆ ಬರೋದೇ ಸಾಧ್ಯ ಇಲ್ಲ ಆ ರೀತಿಯಾಗಿ ತಾಮಸರನ್ನು ಆಕ್ರಮಣ ಮಾಡಿರುತ್ತೆ ಹೀಗೆ ತ್ರಿವಿಧ ಜೀವರಾಶಿಗಳನ್ನು ಕೂಡ ಕಾಮ ಆಕ್ರಮಣ ಮಾಡುತ್ತೆ ಅಂತ ಭಗವದ್ಗೀತೆಯಲ್ಲಿ ತಿಳಿಸ್ತಾರೆ ಈ ರಥದಲ್ಲಿರ್ತಕ್ಕಂಥ ಪ್ರಯಾಣ ಸುಖಕರವಾಗಿ ಆಗಬೇಕು ಕಂಫರ್ಟಬಲ್ ಜರ್ನಿ ಅಂತಾದರೆ ಆ ರಥ ಅಥವಾ ವೆಹಿಕಲ್ ಏನಿದೆಯಲ್ಲ ಅದು ಗುಡ್ ಕಂಡೀಷನ್ ಆಗಿರಬೇಕು ಅಂದರೆ ಡ್ರೈವರ್ ಅಥವಾ ಸಾರಥಿ ಅಂತ ಏನು ಹೇಳ್ತೀವಿ ಅವನು ಅದನ್ನು ಚೆನ್ನಾಗಿ ಓಡಿಸ್ಬೇಕು ಅವನಿಗೆ ಮಾರ್ಗದ ಜ್ಞಾನ ಇರಬೇಕು ಹೇಗೆ ಹೋಗಬೇಕು ಅಂತ ಆ ಮುಕ್ತಿ ಪ್ರಯಾಣ ಅನ್ನೋದು ನಮಗೆ ಡೆಸ್ಟಿನೇಷನ್ನು ಆ ರೀತಿಯಾಗಿ ಪ್ರಯಾಣದ ಗುರಿ ಏನು ಅನ್ನೋದು ಮೊದಲಿಗೆ ಅವನಿಗೆ ಯಾರಿಗೆ ಸಾರಥಿಗೆ ಅದು ತಿಳಿದಿರಬೇಕು ಅದನ್ನು ಶಾಸ್ತ್ರಜನ್ಯದ ಜ್ಞಾನದ ಮೂಲಕ ಅವನು ಪ್ರಯಾಣದ ಮಾರ್ಗ ಬರೀ ಈ ಗೂಗಲ್ ಮ್ಯಾಪ್ ಹಾಕ್ಕೊಂಡು ಹೇಗೆ ಬೇಕಾದ್ರೂ ಹೋಗ್ಬೋದು ಅಂತ ಆದರೆ ಮುಕ್ತಿಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಬೇಕಾದ್ರೆ ಭೂಲೋಕದಲ್ಲಿ ಎಲ್ಲಿ ಬೇಕಾದ್ರೂ ಸುತ್ತಬೋದಷ್ಟೇ ಅದಕ್ಕೆ ಆ ಶಾಸ್ತ್ರಜನ್ಯ ಜ್ಞಾನವನ್ನು ಶ್ರವಣಾದಿಗಳನ್ನು ನಿರಂತರ ಮಾಡಿ ಶಾಸ್ತ್ರವನ್ನು ಜ್ಞಾನವನ್ನು ಪರಿಕಲ್ಪನೆಯನ್ನು ಪಡ್ಕೊಂಡಿರಬೇಕು ಅದನ್ನು ಅಲ್ಲಲ್ಲಿ ಅನುಸಂಧಾನ ಮಾಡಿ ಯಾವ ರೀತಿಯಾಗಿ ಹೋಗಬೇಕು ಅಂತ ಜೀವ ಪರಮಾತ್ಮನ ಅನುಗ್ರಹದಿಂದ ತಾನು ನಿರ್ಧಾರ ಮಾಡಬೇಕೇ ಹೊರತು ಭಗವಂತನ ಅನುಗ್ರಹ ಇಲ್ಲದೇ ಇದ್ದರೆ ಯಾವುದು ಕೂಡ ಸಾಧ್ಯ ಅನ್ನೋದಿಲ್ಲ ಈ ರಥ ಇಷ್ಟೆಲ್ಲ ಸುಂದರವಾಗಿದೆ ವಸ್ತ್ರಗಳಿಂದ ಅಲಂಕೃತವಾಗಿದೆ ಅದಕ್ಕೆ ಬೇಕಾದಷ್ಟು ಪತಾಕೆಗಳೆಲ್ಲ ಇದೆ ಧ್ವಜಗಳೆಲ್ಲ ಇದೆ ಆದರೆ ಕಲಶ ಇಲ್ಲದೆ ಇದ್ರೆ ಅದು ಚೆನ್ನಾಗಿ ಕಾಣಿಸಲ್ಲ ಹಂಗಾರೆ ಯಾವುದು ಕಲಶ ಅಂದರೆ ಸುಬುದ್ಧಿಯೇ ಕಲಶ ಅಂತ ಸುಬುದ್ಧಿ ಅಂತ ಈ ಕಾಮ ಅನ್ನೋ ಶತ್ರುವನ್ನು ಹೊಡೆದು ಓಡಿಸ್ಬೇಕು ಅಂತ ಆದರೆ ಆ ಬುದ್ಧಿ ಸುಬುದ್ಧಿಯಾಗಿದ್ದರೆ ಮಾತ್ರ ಸಾಧ್ಯ ಪೂರ್ಣ ಕುಂಭ ಹೇಗೆ ಗಣ್ಯವಾಗಿರ್ತಕ್ಕಂಥ ಅತಿಥಿಗಳಿಗೆ ಸ್ವಾಗತ ಮಾಡುತ್ತೋ ಹಾಗೆ ಈ ಬುದ್ಧಿನೂ ಕೂಡ ಪೂರ್ಣ ಕಲಶ ಅಲ್ಲಿ ರಥವನ್ನೇರಲಿಕ್ಕೆ ಭಗವಂತನನ್ನು ಸ್ವಾಗತ ಮಾಡುವಂತಹ ಕಲಶ ಅದು ಈ ರಥ ಓಡಿಸ್ಲಿಕ್ಕೆ ಬೇಕಾಗಿರ್ತಕ್ಕಂಥ ಹಗ್ಗ ಆ ಮನಸ್ಸು ಕಾಮ ಅನ್ನೋ ಶತ್ರುವಿನ ಆಕ್ರಮಣದಿಂದ ಅದು ಮುಕ್ತವಾಗಿತ್ತು ಅಂತಾದರೆ ಸಣ್ಣ ಮನವೇ ಪಾಶ ಪಾಶ ಅಂದರೆ ಹಗ್ಗ ಸಣ್ಣ ಮನ ಆಗಿರಬೇಕದು ಆಗ ಒಳ್ಳೆಯ ದಾರಿಯಲ್ಲಿ ಸಂಕಲ್ಪ ವಿಕಲ್ಪ ಯಾವುದು ಸರಿ ಯಾವುದು ತಪ್ಪು ಅಂತ ವಿಚಾರ ಮಾಡ್ತಾ ಇಂದ್ರಿಯ ಅನ್ನೋ ಕುದುರೆಗಳನ್ನು ಹತೋಟಿಯಲ್ಲಿಟ್ಕೊಳ್ಳಿಕ್ಕೆ ಸಾಧ್ಯ ಪಾಶದಂತೆ ಹಾಗೆ ಇಂದ್ರಿಯಗಳು ನಮಗೆ ಸಹಾಯ ಮಾಡುತ್ತೆ ರಥವನ್ನು ಸುವ್ಯವಸ್ಥಿತವಾದ ರಸ್ತೆಯಲ್ಲಿ ಚಾಲನೆ ಮಾಡಲಿಕ್ಕೆ ಇನ್ನು ಗುಣ್ ಗುಣ ದಂಡತ್ರಯಗಳು ಸತ್ವ ರಜ ತಮ ಏನು ತ್ರಿಗುಣಗಳಿದೆ ಅದೇ ಛತ್ರ ಚಾಮರ ಧ್ವಜಗಳಿಗೆ ಬೇಕಾಗ್ತಕ್ಕಂಥ ಮೂರು ದಂಡಗಳು ದಂಡ ಅಂದರೆ ಚಿನ್ನ ಬೆಳ್ಳಿಗಳ ಹೊದಿಕೆ ಇರತಕ್ಕಂಥದ್ದು ಇದು ನಾನಾ ವರ್ಣಗಳ ರತ್ನಗಳಿಂದ ಖಚಿತವಾಗಿರ್ತಕ್ಕಂಥ ದಂಡಗಳನ್ನು ಸತ್ವಗುಣ ಬಿಳಿ ರಜೋಗುಣ ಕೆಂಪು ತಮೋಗುಣ ಕಪ್ಪು ಈ ಶರೀರದಲ್ಲಿರ್ತಕ್ಕಂಥ ಎಲ್ಲ ಅವಯವಗಳು ಕೂಡ ತ್ರಿಗುಣಾತ್ಮಕವಾಗಿರ್ತಕ್ಕಂಥದ್ದೇ ಆದ್ದರಿಂದ ಆ ಗುಣ ದಂಡ ದಂಡತ್ರಯಗಳು ರಥ ವೈಭವದಿಂದ ಕಾಣಬೇಕು ಅಂತಾದರೆ ಆ ವೈಭವದ ಸಂಕೇತ ಬೆಳ್ಳಿ ಬಂಗಾರದ ದಂಡ ಛತ್ರ ಚಾಮರ ಧ್ವಜ ಇದನ್ನೆಲ್ಲ ಸಿಗಿಸ್ಲಿಕ್ಕೆ ಬೇಕಾಗಿರ್ತಕ್ಕಂಥ ದಂಡ ಇನ್ನು ಶರೀರಕ್ಕೆ ಜೀವಾತ್ಮರ ಪ್ರಾಚೀನ ಕರ್ಮಗಳೇ ಚಕ್ರಗಳು ಚಕ್ರಗಳು ಚೆನ್ನಾಗಿರಬೇಕು ಚೆನ್ನಾಗಿದ್ದರೆ ರಥ ಸುವ್ಯವಸ್ಥಿತವಾಗಿ ಹೋಗುತ್ತೆ ಆ ಚಕ್ರ ಅನ್ನೋದು ಅದು ಸರಿ ಇರಲಿಲ್ಲ ಅಂತಾದರೆ ಆ ರಥ ಚಾಲನೆ ಮಾಡೋದು ಕಷ್ಟ ಅದಕ್ಕೆ ಪ್ರಾಚೀನ ಕರ್ಮದಿಂದಲೇ ಈ ಶರೀರ ಅನ್ನೋದು ಬಂದಿರುತ್ತೆ ಈಗಿನ ಶಾರೀರಿಕ ಚಟುವಟಿಕೆಗಳು ನಿರ್ಧಾರ ಆಗೋದು ಶುಭ ಮತ್ತು ಅಶುಭ ಕರ್ಮಗಳು ಪುಣ್ಯ ಪಾಪಗಳು ಅಂತ ಏನು ಹೇಳ್ತೀವಲ್ಲ ಅದು ವಿಷಯ ಪದಾರ್ಥಗಳ ಕಡೆಗೆ ಒಯ್ಯಲಿಕ್ಕೆ ನಮಗೆ ಚಕ್ರಗಳಿದ್ದಂತೆ ಅವನು ಪುಣ್ಯವನ್ನು ಸಂಪಾದನೆ ಮಾಡಿರ್ತಕ್ಕಂಥ ಸುಜೀವಿ ಆದರೆ ಸತ್ಕರ್ಮಗಳ ಕಡೆಗೆ ಆ ಚಕ್ರ ಅವನನ್ನು ಕರ್ಕೊಂಡು ಹೋಗುತ್ತೆ ಅವನು ದುಷ್ಟ ಯೋಗ್ಯತೆ ಆಗಿರ್ತಕ್ಕಂಥ ತಾಮಸ ಜೀವಿ ಆಗಿದ್ದರೆ ದುಷ್ಕರ್ಮಗಳ ಕಡೆಗೆ ರಥ ಚಲನೆ ಮಾಡುವಂಥ ಚಕ್ರಗಳು ಈ ಕಡೆನೇ ಎಳ್ಕೊಂಡು ಹೋಗ್ತಾ ಇವೆ ದಾಸ್ ಸಾಹಿತ್ಯದಲ್ಲಿ ಸಾಮಾಜಿಕ